ಬನ್ನಿ ಬನ್ನಿ ಮಕ್ಕಳೇ ಒಂದೇ ಕ್ಲಿಕ್ನಲ್ಲಿ ಜ್ಞಾನದ ಬಾಗಿಲು ತೆರೆಯುತ್ತದೆ ಜ್ಞಾನದ ಬಾಗಿಲು ಈ ಪಾಠಶಾಲೆ ವಿದ್ಯಾರ್ಥಿಗಳ ಸ್ವರ್ಗ ಈ ಪಾಠಶಾಲೆಗೆ ಸ್ವಾಗತ ಆನ್ಲೈನ್ನಲ್ಲಿ ಒಂದೇ ಕ್ಲಿಕ್ ಈ ಪಾಠಶಾಲೆ ಸರ್ವಸ್ವವೂ ಇದೆ ಸರ್ವ ವಿಷಯಗಳ ಪಾಠಗಳು ಇಲ್ಲಿವೆ ಎಲ್ಲ ಕಲಿಕೆಗಳ ಪರಿಹಾರ ಅದೇ ಈ ಪಾಠಶಾಲೆ ಬನ್ನಿ ಬನ್ನಿ ಈಗಲೇ ಈ ಪಾಠಶಾಲೆಗೆ ಎಲ್ಲರೂ ಕಲಿಯೋಣ ಕಲಿಸೋಣ ಪಾಠಗಳು ಕಲಿಯಲು ಕಲಿಸಲು ಪಾಠಗಳು ಕಲಿಯಲು ಕಲಿಸಲು ಕಷ್ಟವೇ ಇಲ್ಲಿದೆ ಸರ್ವಕಾಲಿಕ ಪರಿಹಾರೋಪಾಯ ಅದೇ ಈ ಪಾಠಶಾಲೆಯಲ್ಲಿ ಪರಿಹಾರ ಈ ಪಾಠಶಾಲೆ ಈ ಪಾಠಶಾಲೆ